கோடகன கோழி நுங்கிட்ட ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡ ಸುಣ್ಣವ ನುಂಗಿ ಆಡಲು ಬಂದ ಪಾದಗಳ ಮದ್ದರಿ ನುಂಗಿತ್ತ ತಂಗಿ ಆಡಲು ಬಂದ ಪಾದರಗಳ ಮದ್ದರಿ ನುಂಗಿತ್ತ ತಂಗಿ ಕೋಡಗನ ತಾಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ತಾಳಿ ನುಂಗಿತ್ತ ಒಳ್ಳು ಒನಕೆಯ ನುಂಗಿ ಕಲ್ಲು ಭೂತಾವ ನುಂಗಿ ಒಳ್ಳು ಒನಕೆಯ ನುಂಗಿ ಕಲ್ಲು ಭೂತಾವ ನುಂಗಿ ಬೆಲ್ಲಲು ಬಂದ ಎಣ್ಣೆ ನಲ್ಲು ನುಂಗಿತ್ತ ಮೆಲ್ಲನು ಬಂದ ಎಣ್ಣೆ ನಲ್ಲು ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಹಿಗ್ಗಿ ಬಗ್ಗವ ನುಂಗಿ ಮಗ್ಗವ ನುಂಗಿ ಹಿಗ್ಗಿ ಬಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಗ್ಗದೆಳೆದ ಅಣ್ಣ ನನ್ನ ಮಣೆಯು ನುಂಗಿತ್ತಾ ಮಗ್ಗದಲ್ಲಿರುವ ಅಣ್ಣ ನನ್ನೆ ಮಣಿಯು ನುಂಗಿತ್ತ ಕೋಡಗಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗಣ ಕೋಳಿ ನುಂಗಿತ್ತ ಎತ್ತು ಜತ್ತಿಗೆ ನುಂಗಿ ಭತ್ತ ಬಾನವ ನುಂಗಿ ಎತ್ತು ಜತ್ತಿಗೆ ನುಂಗಿ ಭತ್ತ ಬಾನವ ನುಂಗಿ ಮುಕ್ಕದಲ್ಲಿರುವ ಅಣ್ಣ ನನ್ನ ಮೇಳಿ ನುಂಗಿತ್ತ ಮುಕ್ಕದಲ್ಲಿರುವ ಅಣ್ಣ ನನ್ನ ಮೇಳಿ ನುಂಗಿತ್ತ ಕೊಡಗಣ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗಣ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯೇ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯ ಇರುವೆಯೋ ನುಂಗಿ ಗೋವಿಂದ ಗುರುವಿನ ಪಾದ ನಮ್ಮನ್ನೇ ನುಂಗಿತ್ತ ಗೋವಿಂದ ಗುರುವಿನ ಪಾದ ನಮ್ಮನ್ನೇ ನುಂಗಿತ್ತ ಕೊಡಗ ಕೋಡಾನ ಕೋಳಿ ನುಂಗಿತ್ತೋಡಾನ ಕೋಳಿ ನುಂಗಿತ್ತ